ಪಂಚಾಯತಿ ಕಡೆ ನೋಡಿರಿ ಅಲ್ಲಿರುವಂಥ ತೊಡಕು ಬಿಡಿಸಿಕೊಳ್ಳಿರಿ ಗುಂಡಿ ಬಚ್ಚಲನಾಥ ಮಂಡಿ ಚರಂಡಿನಾಥ ಹಿಂಡು ಗಂಜಾಳ ನಾಥ ಕೊಂಡು ಹೋಗದೆ ನಿಂತ ಕಸ ಕುಪ್ಪೆಗಳ ನಾಥ ಕಂಡ ಕಂಡ ಕಡೆ ಕೊಳೆತ ನಾಥ ಪಂಚಾತಿ ಕಡೆ ನೋಡಿರಿ ಅಲ್ಲಿರುವಂತ ತೊಡಕು ಬೀಡಿಸಿಕೊಳ್ಳಿರಿ ಸೊಳ್ಳೆ ಸಿಗಣಿ ಕಾಟ ಗುಳ್ಳೆನರಿ ಕೂಗಾಟ ಕಳ್ಳ ಚಿಕ್ಕಾಟಗಳ ಕಡಿವ ಪರಿಪಾಠ ಎಲ್ಲಿ ನೋಡಿದ ಡಲ್ಲಿ ಹೆಗ್ಗಣ ನುಗ್ಗಾಟ ಗುಲ್ಲ ಕಲ್ಲೆಬ್ಬಿಸುವ ಇಲಿಗಳ ಪರೆದಾಟ ಪಂಚಾಯತಿ ಕಡೆ ನೋಡಿರಿ ಅಲ್ಲಿರುವಂತ ತೊಡಕು ಬಿಡಿಸಿಕೊಳ್ಳಿರಿ ಕೋಲಿನ ಕೂಗಾಟ ಕತ್ತೆಗಳ ಆರ್ಭಾಟ ಮೇಲಾಗಿ ನೆರೆ ಹೋರೆ ಕಿತ್ತಾಟ ಕಾಲಕ್ಕೆ ನಿದ್ರೆಯು ಹತ್ತದ ಸಂಕಟ ಹೇಳತೀರದು ಇದರ ಅನುಭವ ಪಾಠ ಪಂಚಾಯತಿ ಕಡೆ ನೋಡಿರಿ ಅಲ್ಲಿರುವಂತ ಕೊಡಕು ಬೀಡಿಸಿಕೊಳ್ಳಿರಿ ಬೈಗಾಳ ಸುರಿಮಾಳೆ ಕೈ ಕೈ ಹತ್ತೋ ವೇಳೆ ಬೈಗೂ ಸಂಜೆಗೂ ಹೊಡೆದಾಟ ಹಾರಾಟ ಮೈಗೆ ಕೈಗೂ ಹತ್ತಿ ಕೋಟು ಗೆಳೆಯಬೇಡಿ ರೈಲು ಹೋಟಲು ಲಾಯಾರಿಗೆ ಸೇರಬೇಡಿ ಪಂಚಾಯತಿ ಕಡೆ ನೋಡಿರಿ ಅಲ್ಲಿರುವಂತ ತೊಡಕು ಬೀಡಿಸಿಕೊಳ್ಳಿರಿ ಹೊರಕೆ ಮಕ್ಕರಿಕೊಂಡು ಸಲಿಕೆ ಕುತ್ತಲಿಕೊಂಡು ಹರಿಕೆ ಸಲ್ಲಿಸಿ ಊರು ಚೊಕ್ಕಾಟ ಮಾಡಿ ನಿರುತ ಹೆಂಡರು ಮಕ್ಕಳೆಲ್ಲರೂ ನಲಿವರು ಪರಿಚಯ ಮಾರಿದ ವೈದ್ಯರಿಗೆ ತೆರಬೇಡಿ ಪಂಚಾಯತಿ ಕಡೆ ನೋಡಿರಿ ಅಲ್ಲಿರುವಂತ ಕೊಳಕು ಬೀಡಿಸಿಕೊಳ್ಳಿರಿ ಗ್ರಾಮ ಪಂಚಾಯಿತಿ ಹಾಲೆ ದೇವಸ್ಥಾನ ಗ್ರಾಮಾಭಿವೃದ್ಧಿಯೇ ದೇವರ ಪೂಜೆ ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಿನಿಂದಲೇ ಗ್ರಾಮ ದೇವರ ಪೂಜೆ ಮಾಡಿರಿ ದಿನವೂ ಪಂಚಾಯತಿ ಕಡೆ ನೋಡಿರಿ ಅಲ್ಲಿರುವಂಥ ತೊಡಕು ಬಿಡಿಸಿಕೊಳ್ಳಿ ಪಂಚಾಯಿತಿಯೇ ನಿಮ್ಮ ಪಂಚ ಪ್ರಾಣವೆಂದು ವಂಚನೆ ಮಾಡದೆ ತೀರ್ಪು ಕೊಡಿ ಲಂಚವಿಲ್ಲದೆ ಗ್ರಾಮ ಬೆಳೆಯುವ ಕಾರ್ಯಕ್ಕೆ ಹಣ ಸಂತೆ ಮಾಡದೆ ನಿಮ್ಮ ಮುಡುಕು ಜಾತಿ ಕಡೆ ನೋಡಿರಿ ಅಲ್ಲಿರುವಂಥ ತೊಡಕು ಬಿಡಿಸಿಕೊಳ್ಳಿರಿ ಹೆಂಡರು ಮಕ್ಕಳು ಕಾಯಿಲೆ ಬಿದ್ದಾಗ ತಿಂದು ರುಳುಗಳು ರುಳುವಿರೇಕೆ ಭಂಡಾರ ಬಿಟ್ಟು ಕುರಿ ಮೇಕೆ ಬಲಿಗೊಟ್ಟು ಕಂಡು ಕಾಣಿಕೆ ಕೊಡುವುದ ಬೀಡಿ ಜನರೇ ಪಂಚಾಯತಿ ಕಡೆ ನೋಡಿದಿ ಅಲ್ಲಿರುವಂತ ತೊಡಕು ಬೀಡಿಸಿಕೊಳ್ಳಿದಿ